ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಾಯದಂಥ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಹುಡುಗಿ ಗುಡಾಗಿ ಚೆಲ್ಲಿದಳ ಗಂಗಮ್ಮ ತಾಯಿ ಹುಡುಗಿ ಗುಡಾಗಿ ಚಲಿದಳ ಗಂಗಮ್ಮ ತಾಯಿ ಏರಿನ ಗಣ ಬಲ್ಲಳರಾಯ ಕೆರೆಯ ಒಳಗಣ ದಸರ ಹುಡುಗ ಏರಿನ ಗಣ ಬಲ್ಲಳರಾಯ ಕೆರೆಯ ಒಳಗಣ ದಸರ ಹುಡುಗ ನೀವಡಿ ಸುದ್ದಿಯ ತಿಳಿತಯ್ಯೋ ನಾನಿಲುಗಳಲ್ಲ ನೀವಡಿ ಸುದ್ದಿಯ ತಿಳಿತಯ್ಯೋ ನಾನಿಲುಗಳಲ್ಲ ಮಾಯದಂಥ ಮಳೆ ಬಂತಣ್ಣ ಮಧುಗಾದ ಕೆರೆಗೆ ಮಾಯದಂಥ ಮಳೆ ಬಂತಣ್ಣ ಮಗುವಾದ ಕೆರೆಗೆ ಆರು ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುರುಗೋಲ ತರಿಸಿ ಆರು ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುರುಗೋಲ ತರಿಸಿ ನೀರನ್ನು ಕಲ್ಲಿಗೆ ರಕ್ತವ ಬಗೆಯೋ ನಾ ನಿಲ್ಲುವಲ್ಲ ಕಲ್ಲಿಗೆ ರಕ್ತವ ಬಗೆಯೋ ನಾ ನಿಲ್ಲುವಲ್ಲ ಮಾಯದಂಥ ಮಳೆ ಬಂತಣ್ಣ ಮಗುವಾದ ಕೆರೆಗೆ ಮಾಯದಂತ ಮಳೆ ಬಂದು ನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ನೂರ ಕೆರೆ ತುಂಬಿ ಹುಡುಗಿಗುಡಾಗಿ ಚೆಲ್ಲಿದಳ ಗಂಗಮ್ಮ ತಾಯಿ ಗುಡಾಗಿ ಚೆಲ್ಲಿದಳ ಗಂಗಮ್ಮ ತಾಯಿ ಆರು ಸಾವಿರ ಒಡ್ಡರ ಕರೆಸಿ ಮೂರು ಸಾವಿರ ಗುದ್ದಲಿ ತರಿಸಿ ಆರು ಸಾವಿರ ಒಡ್ಡರ ಕರೆಸಿ ಮೂರು ಸಾವಿರ ಗುದ್ದಲಿ ತರಿಸಿ ನಿಸಾಲು ಸಾಲಿಗೆ ಬಣ್ಣ ಹಾಕಯ್ಯೋ ನಾನಿಲ್ಲುಗಳಲ್ಲ ಕಾಲಿಗೆ ಮಣ್ಣ ಮನ್ನ ಹಾಕ್ತೈಗೋ ನಾನಿಲ್ಲುಗಳಲ್ಲ ಆರು ಸಾವಿರ ಒಬ್ಬರ ತರಿಸಿ ಮೂರು ಸಾವಿರ ಗುದ್ದಲಿ ತರಿಸಿ ಕಾಲು ಕಾಲಿಗೆ ಮಣ್ಣು ಹಾಕ್ತೈಗೋ ನೀ ಕಾಲು ಕಾಲಿಗೆ ಮಣ್ಣ ಹಾಕ್ತೈಗೋ ನಾನಿಲ್ಲುಗಳಲ್ಲ ಮಾನ್ಯ ತನಕ ಮಳೆ ಬಂದಲ್ಲ ಮದುಗಾದ ಕೆರೆಗೆ ಮಾನ್ಯದಂತ ಮಳೆ ಬಂದ ಮಾಯದಂಥ ಮಳೆ ಬಂದು ಮಧುಗನೂರ ಕೆರೆ ತುಂಬಿ ಹುಡುಗಿ ಗುಡಾಗಿ ಚೆಲ್ಲಿದಳ ಗಂಗಮ್ಮ ತಾಯಿ ಹುಡುಗಿ ಗುಡಾಗಿ ಚೆಲ್ಲಿದಳ ಗಂಗಮ್ಮ ತಾಯಿ ಮಾಯದಂಥ ಮಳೆ ಬಂತಮ್ಮ ಮಧುಬಾಜ ಕೆರೆಗೆ ಮಾಯದಂಥ ಮಳೆ ಬಂತಮ್ಮ ಮಧುಬಾಜ ಕೆರೆಗೆ ಮಧುಬಾಜ ಕೆರೆಗೆ